ಕೇನೋಪನಿಷತ್ತಲ್ಲಿ ಈ ಉಪದೇಶ ಕೊಡ್ತಾರೆ ನಿನ್ನ ಉದ್ಧಾರಕ್ಕೆ ಅಂತ ನೀನೇನೇನು ತಿಳ್ಕೊಂಡಿದ್ದೀಯೋ ಅದು ಯಾವುದು ನಿನ್ನನ್ನು ಕಾಪಾಡೋದಿಲ್ಲ forget what you have learned and try to learn what you have not learned ಅವಿಜ್ಞಾತಂ ವಿಜಾನತಾಂ ಈ ಸ್ಕೂಲು ಕಾಲೇಜಲ್ಲಿ ಕಲಿಸದೇ ಇರುವಂತಹ ಒಂದೇ ಒಂದು ಸಬ್ಜೆಕ್ಟ್ ಯಾವುದು ಅಂದ್ರೆ ದೇವರು ಶೀಲ ಚಾರಿತ್ರ ಇದು ಸೆಕ್ಯುಲರ್ ಹಳೆ ಕಾಲದ ಪಾಠಶಾಲೆಗಳಲ್ಲಿ ಗುರುಕುಲದಲ್ಲಿ ಸಂಖ್ಯೆ ನೋಡ್ತಿರಲಿಲ್ಲ ವಿದ್ಯಾರ್ಥಿಗಳದ್ದು ಒಬ್ಬನೇ ಶಿಷ್ಯನಿಗೆ ಪಾಠ ಹೇಳೋರು ಒಂದು ವಿಗ್ರಹ ಮಾಡುವಾಗ ಐವತ್ತು ಜನ ಕೈಯಲ್ಲಿ ಉಳಿ ಹಿಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ ಪೇಂಟ್ ಮಾಡ್ತೀವಿ ಎಷ್ಟು ಜನ ಕೂತ್ಕೋತೀರಿ ಒಂದು ಪೇಂಟಿಂಗ್ಗೆ ಏಕಾಗ್ರ ಚಿತ್ತ ಒಂದು ಮಗುವನ್ನು ಬೆಳೆಸ್ತೀರಿ ಮನೆಯಲ್ಲಿ ಎಷ್ಟು ಜನ ಬೆಳೆಸ್ತೀರಿ ಬಹಳ ಅಂದರೆ ತಂದೆ ತಾಯಿ ಇಬ್ಬರು ಕೂಡಿ ಒಂದೇ ವ್ಯಕ್ತಿತ್ವ ಸರ್ವಸ್ವವನ್ನು ಒಬ್ಬನಿಗೆ ಧಾರ ಎರೆದು ಕೊಟ್ಟು ಅವನಿಗೆ ಏನು ಮಾಡಬೇಕು ಅಂದರೆ ನಿಶ್ಚಯ ಜ್ಞಾನ ಉಂಟು ಮಾಡಬೇಕು ಅದನ್ನು ತಿಳಿಯೋದು ಬಿಟ್ಟು ಉಳಿದದ್ದೆಲ್ಲ ಕಲ್ತರೇನು ಪ್ರಯೋಜನ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಜಾನತಾಂ ಸ್ತಬ್ಧೋಸಿ ಉತತಂ ಆದೇಶಂ ಅಪ್ರಾಪ್ಯ ಏನ ಅಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ ತತ್ವಮಸಿ ಪ್ರಕರಣ ನಿನ್ನೆ ಯಾರೋ ಕೇಳಿದರು ನೀವು ತತ್ವಮಸಿ ಪುಸ್ತಕ ಬರೆದಿದ್ದೀರಂತೆ ಸಿಕ್ಕುತ್ತೆ ಪುಸ್ತಕ ಇದೆ ತಗೊಂಬರ್ತೀನಿ ಕೊಡ್ತೀನಿ ಇಂಗ್ಲೀಷಲ್ಲೂ ಬರೆದಿದ್ದೇನೆ ಕನ್ನಡದಲ್ಲೂ ಬರೆದಿದ್ದೇನೆ ಒಂದು ವಾಕ್ಯದ ಮೇಲೆ ದೊಡ್ಡ ಗ್ರಂಥ ಮತ್ತತ್ರೆ ಅರ್ಥಗಳನ್ನು ಹೋಲಿಸಿ ಶ್ವೇತಕೇತು ಅಂತ ಒಬ್ಬ ಹುಡುಗ ಹನ್ನೆರಡು ವರ್ಷ ಆಗೋಯ್ತು ಉಪನಯನ ಆಗಿಲ್ಲ ತಂದೆ ಆ ಕಾಲದಲ್ಲಿ ಮಕ್ಕಳಿಗೆ ಉಪನಯನ ಮಾಡ್ತಿರಲಿಲ್ಲ ತಂದೆ ಅಂದರೆ ಗೌರವ ಬರೋದಿಲ್ಲ ಹುಡುಗರಿಗೆ ಸಲಿಗೆ ಗುರುಕುಲಕ್ಕೆ ಹೋಗಿ ಉಪನಯನ ಮಾಡ್ಕೊಂಬ ಇವನು ಹೋಗಲಿಲ್ಲ ದಾಂಡಿಗ ಏನೋ ನಮ್ಮ ಮನೆಯಲ್ಲಿ ಇದುವರೆಗೆ ಬ್ರಹ್ಮಜ್ಞಾನ ಇಲ್ಲದೇ ಇದ್ದವ್ರು ಯಾರೂ ಇರಲಿಲ್ಲ ಹೋಗಯ್ಯ ಮೇಷ್ಟ್ರ ಹತ್ರ ಹೋಗಿ ಉದ್ದೇಶ ಮಾಡಿಸ್ಕೊಂಬ ಮಣ್ಕೊಂಡು ಹೋದ ಒಂದು ಗುರುಕುಲಕ್ಕೆ ಹತ್ತು ಹನ್ನೆರಡು ವರ್ಷ ಪಾಠ ಕಲ್ತ್ಕೊಂಡ ಬಂದ ತುಂಡು ಮುಂಡಾಂಡಿ ಹೇಗೆ ನಿಂತಿದ್ದಾನೆ ಅಂದರೆ ಅಲಿದೂಲ ಕೆಳಗಿಂದ ಬಾಗಲ್ ತನಕ ಎಲ್ಲ ತಿಳಿದಿದ್ದೇನೆ ಅಂತ ಅಹಂಕಾರದಿಂದ ನಿಂತ ತಂದೆ ನೋಡಿದ ಸ್ತಬ್ಧೋಸಿ ಏನೆಯ ಗರ್ವ ನೀನು ಹಣೆ ಮೇಲೆ ನೋಡಿದ್ರೆ ಒಂದು ಮಿಂಚು ಲೋಕವನ್ನೇ ಗೆದ್ಕೊಂಡ್ಬಂದವನು ಹಾಗೆ ಬಿಫೋರ್ ಯು ಗೆಟ್ ಇನ್ ಒಳಗೆ ಬರೋಕೆ ಮುಂಚೆ ಒಂದು ಪ್ರಶ್ನೆ ಕೇಳ್ತೇನೆ ಉಸತ್ವ ಆದೇಶ ಅಪ್ರಾಕ್ಷ ಒಂದು ಆದೇಶವನ್ನು ಬಂದಿದ್ದೀಯಾ have you heard of that instruction by which ಅದೊಂದನ್ನು ತಿಳಿದರೆ ಯಾವುದೊಂದನ್ನು ತಿಳಿದರೆ ಅಶ್ರುತವಾದದ್ದು ಶ್ರುತವಾಗ್ತದೆ ಕೇಳಿಲ್ಲದೆ ಇದ್ದದ್ದನ್ನು ಕೇಳಿದಂತ ಆಗ್ತದೆಯೋ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ ಉತತ್ವಂ ಆದೇಶ ಅಪ್ರಾಕ್ಷ ಆದೇಶ ಅಂದ್ರೆ ಏನು ಅಂತ ಅರ್ಥ ಇಲ್ಲಿ ಶಂಕರ ಭಾಷ್ಯ ರಾಮಾನುಜ ಭಾಷ್ಯ ಮಧು ಭಾಷ್ಯ ಆದೇಶ ಅಂದ್ರೆ ಬರೀ ಇನ್ಸ್ಟ್ರಕ್ಷನ್ ಅಂತ ತಿಳ್ಕೊಳ್ತೇವೆ ಆದಿಶ್ಯತೆ ಅನೇನ ಇತ್ಯಾದೇಶ ಜಗತ್ತನ್ನ ಯಾವನು ನಡೆಸ್ತಾನೆಯೋ ಹೀಗೆ ಹೋಗು ಅಂತ ದಿಕ್ಕು ಕೊಟ್ಟು ಅವನು ಆದೇಶ ಭಗವಂತನ ಆದೇಶ ಅಂತ ಹೇಳ್ತರು ನೀ ಭಗವಂತನ ವಿಷಯ ತಿಳ್ಕೊಂಡ್ ಬಂದಿದ್ದೀಯಾ ಅಂತ ಕೇಳಿದ ಇವನು ವ್ಯಾಕರಣ ಓದಿದ್ದ ತರ್ಕ ಓದಿದ್ದ ಮೀಮಾಂಸ ಓದಿದ್ದ ಮೀಮಾಂಸ ಮಾಮಾಂಸ ಎಲ್ಲ ಓದಿದ್ದ ಅವನು ಓದಿದ್ದಲ್ಲ ಬರೀ ಮಾಂಸವೇ ದೇವ್ರ ಬಗ್ಗೆ ಗೊತ್ತಿಲ್ಲ ಅವನಿಗೆ ಇದು ಸೆಕ್ಯುಲರ್ ಎಜುಕೇಶನ್ ಉದತ್ವಮ ದೇಶಮ ಪ್ರಾಖ್ಯ ಒಂದನ್ನು ಕೇಳಿದ್ರೆ ಎಲ್ಲ ತಿಳಿದಾಗ ಯದೇಕ ವಿಜ್ಞಾನೇನ ಸರ್ವಂ ವಿಜ್ಞಾತಂ ಭವತಿ ಆ ಮಗು ಅಲ್ಲೇ ಹಾಸ್ಟೆಲ್ ಕೂತ್ಕೊಂಡ ಇಂಥದ್ದೊಂದು ಇದೆಯೇ ಅಪ್ಪ ಒಂದು ಇರ್ಕೋ ಒಂದು ஒன்று ಎಲ್ಲ எல்லாம் ಮಾದರಿ ಒಂದು ಕೇಟಾ ಎಲ್ಲ ಕೇಟ ಮಾದರಿ ಒಂದು ಪುರಿಂಜಿಂಡ ಎಲ್ಲ எல்லாம் ಮಾದರಿ ಇಪ್ಪಡಿ ಅವ್ರ ವಸ್ತು ಇರ್ಕೋ இருக்கும் ನಾಯಿ ಒಳಗೆ ಬರೋದಿಲ್ಲ ನಮ್ಮ ಮನೆಯಲ್ಲಿ ಅಂಥದ್ದೊಂದು ವಸ್ತು ಇದೆಯೇ ಡೌಟ್ ಬೇರೆ ಮಾಡ್ತಾ ಕೂತಿದ್ದೆ ನೆನೆದ್ರಿಗೆ ಒಂದು ಹೋಗಾಶೆಗೆ ಕೇಳ್ಕೊಂಬ ಅವನು ಹೋಗೋದಕ್ಕೆ ಹಿಂದೆ ನೋಡಿದ ಆ ಮೇಷ್ಟ್ರು ಹೇಳ್ಕೊಡ್ಲಿಲ್ಲವಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಇದು ಒಂದ ಬಹಳ ಮಾಡ್ರನ್ ಸ್ಟೂಡೆಂಟ್ ಅವನು ಶಾಂತೋಗಿದಲ್ಲಿದೆ ಕಥೆ ಇದು ಹೋಗಾಚಿಗೆ ಅಲ್ಲಿ ಹೋಗಿ ಮತ್ತೆ ಗುರುಕುಲವಾಸ ಮಾಡಿ ಅವನು ತತ್ವಮಸಿ ಎಂಬ ವಾಕ್ಯವನ್ನು ಗುರುಗಳಿಂದ ಪಡ್ಕೊಂಡು ಜಗತ್ತು ಸೃಷ್ಟಿಗೆ ಯಾವುದು ಮೂಲವೋ ಶಬ್ದ ವಾಚ್ಯವಾದದ್ದು ಇವತ್ತು ನಿನ್ನಲ್ಲಿ innermost being ultimate reality is also the intimate ರಿಯಾಲಿಟಿನಲ್ಲಿ ಅವನೇ ಇದ್ದಾನಪ್ಪ ಭಗವಂತ ಅಂತ ತಿಳ್ಕೊಂಡು ಬಂದ ಮಹಾಜ್ಞಾನಿಯಾದ ಶ್ವೇತಕೇತು ಬ್ರಹ್ಮ ದಿವ್ಯ ಬ್ರಹ್ಮಜ್ಞಾನಿಯಾದ ಅಂತ ಕಥೆ ಈ ಜ್ಞಾತಿಗೆ ಹೇಳ್ತೇವೆ ಅಂದರೆ ಆ ಜ್ಞಾನ ಇದು ಇದು ನಿಶ್ಚಯ ಜ್ಞಾನ ಭಗವಂತನ ಅರಿಯುವುದು ಜ್ಞಾನ ಉಳಿದದ್ದೆಲ್ಲ ಅಜ್ಞಾನಂ ತೋನ್ಯಥ ಆ ನಿಶ್ಚಯ ಇದ್ದವನು ಕೃಪಣ ಜನ ಕಲ್ಪಲತಿಕ ನಾವೆಲ್ಲ ಕೃಪಣರು ನೋಡಿ ನಮಗೆ ಬುದ್ಧಿ ಭ್ರಮಣೆಯಾದಕ್ಕಾಗತ್ತೆ ಒಂದು ಮುಖ್ಯವಾದ ಕ್ರೂಷಿಯಲ್ ಪೀರಿಯಡ್ನಲ್ಲಿ ಏನು ಮಾಡಬೇಕಂತ ತಿಳಿಯೋದಿಲ್ಲ ನೀವು ಹೇಳ್ತಿದ್ರಿ ನಿಮ್ಮ ಮಗನು ಮತ್ತೊಬ್ಬರು ಎರಡು ಒಂದು ಇಂಡಸ್ಟ್ರಿ ಬಿಟ್ಟು ಇನ್ನೊಂದಕ್ಕೆ ಹೋಗಬೇಕು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಏನೋ ಒಂದಾಯಿತು ಒಂದು ಉಪದೇಶ ಕೊಟ್ಟರೆ ಇಲ್ಲಿ ಏನೋ ಭಾಗವತೋ ರಾಮಾಯಣ ಮತ್ತೊಂದು ಹೇಳಿದ್ವು he was able to choose proper ಮಕ್ಕಳಿಗೆ ಒಳ್ಳೊಳ್ಳೆ ಚಾಯ್ಸ್ ಬರುತ್ತೆ ಎರಡು ಕಂಪನಿ ಒಂದು ಕಡೆ ನಾಲ್ಕು ಲಕ್ಷ ರೂಪಾಯಿ ಕೊಡ್ತಿರ್ತಾರೆ <laughs> ಇನ್ನೊಂದು ಕಡೆ ಹತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಇಲ್ಲಿ ಹೋಗ್ಬೇಕಾ ಅಲ್ಲಿ ಹೋಗ್ಬೇಕೆ ದುಡ್ಡು ಟೆಂಪ್ಟ್ ಮಾಡುತ್ತೆ ನಿಜ ಕಂಡೀಷನ್ಸ್ ಬೇರೆ ಆಗುತ್ತೆ ಕಂಡೀಷನ್ಸ್ ಯಾವುದು ಆಗುತ್ತೆ ಒಂದರಲ್ಲಿ ನೀವು ಪ್ರವಚನ ಕೇಳೋಕೆ ಅವಕಾಶವಿರುತ್ತೆ ವೇದ ಓದೋಕೆ ಅವಕಾಶವಿರುತ್ತೆ ಸಂಗೀತ ಕೇಳೋಕೆ ಅವಕಾಶವಿರುತ್ತೆ ಇನ್ನೊಂದರಲ್ಲಿ ನಾಯಿ ಅಂತ ಜಗತ್ತನ್ನು ಸುತ್ತಾಡುವುದಕ್ಕೆ ಮಾತ್ರ ಅವಕಾಶವಿರುತ್ತೆ ಯು ಹ್ಯಾವ್ ಟು ಚೂಸ್ ನಿನ್ನ ಚಾಯ್ಸ್ ನಾ ಮಾಡೋಕೆ ಬರೋದಿಲ್ಲ ಆ ಛಾಯಸ್ಸಿಗೆ ಒಳಗೆದ್ದು ಹೆಲ್ಪ್ ಮಾಡುವಲ್ಲವನು ಭಗವಂತನೊಬ್ಬನೇ ಆದ್ದರಿಂದ ಅಂಥ ನಿಶ್ಚಯ ಜ್ಞಾನವಿಲ್ಲದೆ ಇದ್ದವರಿಗೆ ತಾಯಿ ತಾಯಿ ನೀನಲ್ಲವೇ ದಾರಿ ತೋರಿಸೋಳು ಕೃಪಣ ಜನ ಕಾಮ್ ಕಲ್ಪಲತೆ ಕಲ್ಪವೃಕ್ಷ ಕಲ್ಪವೃಕ್ಷ ಕಲ್ಪಲತೆ ಎರಡೂ ಒಂದೇ ಕೆಲಸ ಮಾಡುತ್ತೆ ಅದು ಅದರ ಕೆಳಗಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದರೆ ನಿಮ್ಮ ಕಷ್ಟವನ್ನು ನಿವಾರಿಸುತ್ತೆ ಕೇಳಿದ ವರವನ್ನು ಕೊಡುತ್ತೆ ದಾರಿಯನ್ನು ತೋರಿಸುತ್ತೆ ಅರ್ಥಿಕಲ್ಪಕ ಸಮರ್ಥಂ ಅರ್ಥಿಕಲ್ಪಕಂ ಕಲ್ಪಕಂ ಕಲ್ಪವೃಕ್ಷ ಕಲ್ಪವೃಕ್ಷಕ್ಕೆ ಹೋಲಿಸ್ತಾ ಕೇಳಿದ್ದನ್ನು ಕೊಡುತ್ತಂತೆ ಅದು ನಮ್ಮ ದಯಾದೇವಿ ಕೃಪಣ ಜನ ಕಲ್ಪಲತಿಕಾಂ ಕೃತಾಪರಾಧಸ್ಯ ನಿಷ್ಕ್ರಿಯ ಮಾದ್ಯಾಂ ಅಪರಾಧ ಮಾಡಿದವರಿಗೆ ಪ್ರಾಯಶ್ಚಿತ್ತ ಸ್ವರೂಪದಲ್ಲಿರುವವಳು ಕ್ಷಮಾ ಸ್ವರೂಪದಲ್ಲಿರುವವಳು ವೃಷಗಿರಿನಾಥ ದಯೇ ತ್ವಾಂ ವಿದಂತಿ ಸಂಸಾರ ತಾರಣೀಂ ವಿಬುಧಾ ಸಂಸಾರದಿಂದ ಆಟಿಗೆ ದಾಟಿಸ್ತಕ್ಕಂತಹ ಈ ಅಂಬಿಗನ ಕೆಲಸ ಮಾಡೋಳು ನೀನೇ ತಾಯಿ ಭಗವಂತ ಅಲ್ಲ ಆಚೆ ದಾಟಿಸೋ ನೀನಮ್ಮ ಅಂದ್ರು ಸಂಸಾರ ತಾರಣಿ ಈ ತಾರಾ ತಾರಾ ಶಬ್ದಕ್ಕೆ ಇದು ಅರ್ಥ ತಾರೆ ನಕ್ಷತ್ರ ಅಂತ ಒಂದರ್ಥ ದಾಟಿಸೋದು ಅಂತ ಒಂದರ್ಥ ನಾವೆಲ್ಲ ಮಾಡಿದ್ದೇ ಮಾಡ್ತಾ ತಪ್ಪುಗಳನ್ನೇ ಸಂಸಾರದಲ್ಲಿ ಬಿದ್ದಿದ್ದೇವಲ್ಲ ನಮ್ಮನ್ನು ಹೊರಗೆ ದಾಟಿಸೋರು ಯಾರು ಅವಳು ಭಗವಂತನ ದಯೆ ಸ್ವರೂಪಿಣಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಇದು ಕೋಮಲತೆ ಪರ್ಕೊಡಿಯೇ ಅವಿಲ್ ಬರುತ್ತೆ ಶಬ್ದ ಯಾಕೆಂದ್ರೆ ಈಶ್ವರನನ್ನ ವಶ ಮಾಡಿಕೊಂಡು ಅವನ ದಂಡಧರತ್ವವನ್ನು ಕಮ್ಮಿ ಮಾಡಬಲ್ಲವಳು ಈಶ್ವರ ದಾಟಿಸೋದಿಲ್ವೇ ಈಶ್ವರ ದಾಟಿಸ್ತಾನೆ ಹಣ್ಣುಗಾಯಿ ನೀರುಗಾಯಿ ಮಾಡಿ ದಾಟಿಸ್ತಾನೆ ವಿಭೀಷಣನಿಗೆ ಅವನು ಶರಣಾಗತಿ ಅಂಗೀಕಾರ ಮಾಡಿದ ರೀತಿಗೂ ರಾಕ್ಷಸಿಯರಿಗೆ ಸೀತಾದೇವಿ ಶರಣಾಗತಿ ಅಂಗೀಕಾರ ಮಾಡಿದ ರೀತಿಗೂ ವ್ಯತ್ಯಾಸವನ್ನು ನೋಡಿಕೊಳ್ಳಿ ಕಾಕಂ ತಂಚ ವಿಭೀಷಣಂ ಶರಣಮಿತ್ಯುಕ್ತಿ ಕ್ಷಮವೂ ಅವನು ಶರಣು ಅಂತ ಬಾಯಲ್ಲಿ ಹೇಳಿದ ನಾನು ರಾವಣನ್ ತಮ್ಮ ರಾವಣೋ ನಾಮ ದುಷ್ಟಾತ್ಮ ತಸ್ಯಾಯ ಮನುಜೋ ಭ್ರಾತ ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೇ ಆಕಾಶದಲ್ಲಿ ನಿಲ್ಲಿಸ್ತ ಶರಣಾಗತಿ ಹೇಳಿದವನೇ ರಾಮ ಮಾಡಿದ ಕೆಲಸ ಆಕಾಶದಲ್ಲಿ ನಿಲ್ಲಿಸಿದ ಒಳಗೆ ಸೇರಿಸ್ಬೋದೇ ಬೇಡವೇ ನಾಟಕ ಮಾಡಿದ ಕಡಿಬೇಕು ಕೊಲ್ಲಬೇಕು ಕೂತ್ಬೇಕು ತನ್ನ ಕಡೆಯವರಿಂದ ಮಾತನ್ನು ಹೇಳಿಸಿ ಕೇಳುವಂತೆ ಮಾಡಿದ ಆಮೇಲೆ ಒಳ ಕರ್ಕೊಂಬ ಅಂತ ಹೇಳಿದ ರಾಮ ರಕ್ಷಣೆ ಕೊಡುವ ರೀತಿ ಇದು ಕಾಕಾಸುರನ ಸೀತೆ ಕಾಪಾಡಿದಳು ಅವನಿಗೆ ಶರಣು ಅಂತ ಬಾಯಲ್ಲಿ ಶಬ್ದ ಬರಲಿಲ್ಲ ನಮಸ್ಕಾರ ಗೊತ್ತಾಗಲಿಲ್ಲ ಅವನ ತಲೆಯನ್ನು ಹಿಡಿದು ತಾನೇ ಯೋಜಯಾಮಾಸ ರಾಮನ ಪಾದದಲ್ಲಿ ಹಾಕಿದಳು ತಾಯಿ ಹೆಚ್ಚು ತಂದೆ ಹೆಚ್ಚು ನೀವೇ ಹೇಳಿ ಹೇಳ್ಬಿಡಿ ದಯಾದೇವಿ ಹೆಚ್ಚು ಆದ್ರಿಂದ ಪ್ರಾಯಶ್ಚಿತ್ತವನ್ನು ಅವಳೇ ಮಾಡ್ತಾಳೆ ಏ ಅವನು ತಪ್ಪು ಮಾಡಿದ್ದಾನೆ ಶಿಕ್ಷೆ ಮಾಡಬೇಕಲ್ಲ ಭಗವಂತ ಹೇಳಿದ ತಾಯಿ ಹೇಳ್ತಾಳೆ ಅವನಿಗೇನು ಎರಡು ಚಡಿ ಏಟು ಕೊಡಬೇಕು ಅಂತಿದ್ರ ಹತ್ತು ಕೊಡಬೇಕು ಅಂತಿದ್ರ ಉಪವಾಸ ಕೆಡಗಬೇಕು ಅಂತಿದ್ರ ಆ ಚಡಿ ಏಟು ನನಗೇ ಕೊಟ್ಟು ಬಿಡಿ ಬೆನ್ನು ತೋರಿಸ್ತಾಳೆ ಆ ಉಪವಾಸವನ್ನು ನಾನೇ ಮಾಡ್ತೇನೆ ದಯವಿಟ್ಟು ನನ್ನ ಮಗನನ್ನು ಹೊಡಿಬೇಡಿ ಅಡ್ಡ ಬರ್ತಾಳವಳು ನಿಷ್ಕೃತಿ ಆದ್ಯ ನಿಷ್ಕ್ರಿಯೆ ನಿಷ್ಕೃತಿ ಇದು ಪ್ರಾಯಶ್ಚಿತ್ತ ಒಬ್ರು ಕೂತ್ಕೋಬೇಕಲ್ಲ ಜೈಲಲ್ಲಿ ನಾ ಕೂಡ್ತೇನೆ ಸ್ವಾಮಿ ಮೆಡಿಕಲ್ ಸೀಟ್ ಬೇಕು ಹತ್ತು ಲಕ್ಷ ರೂಪಾಯಿ ಕೊಡಬೇಕು ಉದಾಹರಣೆ ಕೊಟ್ಟೆ ಒಂದು ಕಡೆ ನಾನು ಅವರು committee medical college board director ಒಬ್ರು ಈ ಹುಡುಗನಿಗೆ ಫ್ರೀ ಸೀಟ್ ಕೊಡಬೇಕು ಆ ಬೋರ್ಡ್ ಡೈರೆಕ್ಟರ್ ಮುಖ್ಯಸ್ಥ ಚೇರ್ಮನ್ ಹೇಳಿದ ನಮಗೆ ಫಂಡ್ಸ್ ಶಾರ್ಟ್ ಇದೆ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಹೊರತು ಸೀಟ್ ಕೊಡೋಕ್ಕಾಗೋದಿಲ್ಲ ಇವನು ಹೇಳಿದ ನಾವು ಮಾತು ಕೊಟ್ಟಿದ್ದೀನಲ್ಲ ನೀವು ಮಾತು ಕೊಟ್ರೆ ನಾವೇನ್ ಮಾಡೋಕೆ ಬರುತ್ತೆ ಕಾಲೇಜ್ ನಡಿಬೇಕಲ್ಲ ಆಗ ಆ ಯಜಮಾನ ಹೇಳ್ತಾನೆ ಅವನು ಬದಲು ನಾನೇ ಹತ್ತು ಲಕ್ಷ ರೂಪಾಯಿ ಕೊಡ್ತೇನೆ ಹುಡುಗನು ಸೀಟ್ ಕೊಡಿ ಅಂತ ಹೇಳುವಂತೆ ಮುಂದೆ ಹೇಳ್ತಾರೆ ವೇದಾಂತೇಶಕರು ಇವನು ಮಾಡಿದ ತಪ್ಪಿಗೆ ಅವನಿಗೆ ಮೀನಿನ ಜನ್ಮ ಕೊಡಬೇಕು ಇವನಿಗೆ ಹಂದಿ ಜನ್ಮ ಕೊಡಬೇಕು ಇವನಿಗೆ ಇನ್ನೊಂದು ಜನ್ಮ ಕೊಡಬೇಕು ಕೊಡ್ತೇನೆ ತಾಯಿ ಹೇಳ್ತಾಳೆ ಬೇಡ ಅದರ ಬದಲಾಗಿ ನಾವೇ ಅವತಾರ ಮಾಡೋಣ ನಾವೇ ಮತ್ಸ್ಯವಾಗೋಣ ನಾವೇ ಕೂರ್ಮವಾಗೋಣ ನಾವೇ ವರಾಹವಾಗೋಣ ಮಕ್ಕಳು ಮಾಡಿದ ತಪ್ಪಿಗೆ ಪ್ರಾಶ್ಚಿತ ರೂಪದಲ್ಲಿ ಕೃಪಣಜನಕಲ್ಪಲತಿಕಾಂ ಕೃತಾಪರಾಧಸ್ಯ ಮಾಧ್ಯ ವೃಷಗಿರಿನಾಥ ದಯೇ ತ್ವಾಂ ವಿದಂತಿ ಸಂಸಾರ ತಾರಣೀಂ ವಿಬುಧಾಹ ಆದ್ರಿಂದ ಭಗವಂತನ ದಯೆಗೆ ನಾವು ಶರಣು ಹೋದರೆ ಖಂಡಿತ ಬಿಡಿಸ್ತಾಳೆ ಎಂಬಲ್ಲಿಗೆ ಇವತ್ತು ಮಂಗಳಾಶಾಸ್ತ್ರ ಮಾಡ್ತಾ ಇದ್ದೇವೆ ನಾಳೆ ಮುಂದುವರೆಸೋಣ ಏನು ಪ್ರಕರಣ ಅನೌನ್ಸ್ಮೆಂಟ ದೇವಸ್ಥಾನದ ಬಾಗಿಲಿನಲ್ಲಿ ಎಲ್ಲರಿಗೂ ಪ್ರಸಾದ ಉಂಟು ಶರಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭೋಸ್ತು ನಿತ್ಯಂ ಲೋಕಾ ಸಮಸ್ತಾಸ್ತಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ ನಿತ್ಯಶ್ರೀ